ಶಲ್ಯ ಮಹಾರಾಜ ದುರ್ಯೋಧನನಿಂದ ವಂಚಿತನಾಗಿ ಅವನು ಕೊಟ್ಟ ಆತಿಥ್ಯವನ್ನು ಸ್ವೀಕಾರ ಮಾಡಿ ಈ ಆತಿಥ್ಯ ಮಾಡಿದವರ ಕಡೆ ನಾನು ಇಡ್ತೇನೆ ಅಂತ ವಾಗ್ದಾನ ಮಾಡಿದಂತೆ ದುರ್ಯೋಧನನ ಕಡೆ ಸೇರಿಕೊಳ್ಳಬೇಕಾಯಿತು ಆದರೆ ಯುಧಿಷ್ಠಿರ ಅವನನ್ನು ಆಮೇಲೆ ಭೇಟಿ ಮಾಡಿ ಕೇಳ್ತಾನೆ ನಮ್ಮ ಸ್ವಂತ ಸೋದರ ಮಾವನಾಗಿ ಆ ಕಡೆ ಯಾಕೆ ಸೇರಿಕೊಂಡೆ ಅದಕ್ಕೆ ಅವನು ಹೇಳ್ತಾನೆ ನಾನು ವಾಕ್ ಕೊಟ್ಟುಬಿಟ್ಟೆ ಹೀಗಾಯ್ತಪ್ಪ ತಪ್ಪು ತಿಳ್ಕೊಬೇಡ ನಿನಗೂ ಒಂದು ಉಪಕಾರ ಮಾಡ್ತೇನೆ ಏನಾದರೂ ಬೇಕು ಕೇಳು ಅಂತ ಹೇಳಿದಾಗ ಈ ಕರ್ಣ ಜಂಭಕೋರನಾಗಿ ತನ್ನ ಸರದಿ ಯುದ್ಧದಲ್ಲಿ ಏನಾದರೂ ಬಂದರೆ ನಿನ್ನನ್ನು ಸಾರಥಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಕೇಳ್ತಾನೆ ಆ ಸಮಯದಲ್ಲಿ ತೇಜೋವಧಶ್ಚತೆ ಕಾರ್ಯ ಕಾರ್ಯ ಸೌತೇ ಅಸ್ಮಜ್ಜಯಾವ ಅಕರ್ತವ್ಯಮಪಿ ಕರ್ತು ಕರ್ತುಮರ್ಹಸಿ ಮಾತುಲ ಅವನು ತೇಜೋವಧೆ ಮಾಡು ಇದು ಅಕರ್ತವ್ಯ ಅಂತ ಯೋಚನೆ ಮಾಡಬೇಡ ಅಂತ ಒಂದು ವರವನ್ನು ಕೇಳಿಕೊಳ್ತಾನೆ ಆಮೇಲೆ ಶಲ್ಯ ಹೇಳಿದ ತೇಜೋವಸ ನಿಮಿತ್ತ ಮಾಂ ಪುತ್ರಸ್ಯ ಸಂಗಮೇ ಅಹಂ ತಸ್ಯ ಭವಿಷ್ಯಾಮಿ ಸಂಗ್ರಾಮಿ ಸಾರಥಿ ಧ್ರುವಂ ವಾಸುದೇವೇನ ಹಿ ಸಮಂ ನಿತ್ಯಂ ಮಾಂ ಸಹಿ ಮನ್ಯತೆ ಕೃಷ್ಣನಿಗೆ ಸಮನಾದ ಸಾರಥಿ ನಾನು ತಿಳ್ಕೊಂಡಿದ್ದಾನೆ ಆಗಲಿ ಆ ಸಂದರ್ಭ ಬಂದರೆ ಖಂಡಿತ ಉಪಕಾರ ಮಾಡ್ತೇನೆ ಅಂತ ಹೇಳಿ ಒಂದು ಹೆಚ್ಚಿನ ಮಾತನ್ನು ಹೇಳ್ತಾನೆ ಇದು ದೊಡ್ಡ ಉಪಕಥೆ ವೇದಕ್ಕೆ ಸಂಬಂಧಪಟ್ಟ ವೃತ್ತಾಂತ ದೇವತೆಗಳಿಗೂ ಆಗಾಗ ವನವಾಸ ಅಜ್ಞಾತವಾಸ ಬಂದದ್ದುಂಟು ನೀ ಹೆದರಬೇಡ ಧರ್ಮರಾಜ ನಿನಗೆ ಮತ್ತೆ ರಾಜ್ಯಪ್ರಾಪ್ತಿ ಎನ್ನುವುದಕ್ಕೆ ಈ ವೃತ್ರಾಸುರ ಅವನನ್ನು ಇಂದ್ರ ಕಥೆ ಅದನ್ನು ಹೇಳ್ತಾನೆ ನಾವು ಸಂಗ್ರಹ ಮಾಡೋಣ ಎಂಟು ಹತ್ತು ಅಧ್ಯಾಯಗಳಲ್ಲಿದೆ ಒಂದು ಕಾಲದಲ್ಲಿ ದೇವೇಂದ್ರ ಬೃಹಸ್ಪತಿಗೆ ಅಪಮಾನವನ್ನು ಮಾಡಿದ ದೇವಗುರುವಿಗೆ ಅದು ದೂರ್ವಾಸರು ಕೊಟ್ಟ ಶಾಪದ ಕಾಲ ಬೃಹಸ್ಪತಿ ಹಾಗಿದ್ರೆ ನಿನ್ನ ಮಂತ್ರಿ ಪದವಿ ಬೇಡ ಅಂತ ಬಿಟ್ಟು ಹೋಗಿಬಿಟ್ಟ ಇಂದ್ರ ಇನ್ನೊಬ್ಬ ಪುರೋಹಿತನನ್ನು ತಂದ ತ್ವಷ್ಟ ಪ್ರಜಾಪತಿಯ ಮಗ ತ್ರಿಶಿರಸ್ಸು ಅವನಿಗೆ ಮೂರು ತಲೆ ಇದು ಸ್ವಲ್ಪ ಸಾಂಕೇತದ ಅಂತ ಕಾಣುತ್ತೆ ಈ ಡಬಲ್ ಏಜೆಂಟ್ಸ್ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಎರಡು ತಲೆ ಇದ್ರೇ ನಂಬೋದು ಕಷ್ಟ ಇದು ಮೂರು ತಲೆ ಅವನು ಒಂದರಲ್ಲಿ ಸೋಮಪಾನ ಮಾಡ್ತಿದ್ದ ಒಂದರಲ್ಲಿ ಸುರಾಪಾನ ಹೆಂಡವನ್ನು ಕುಡಿಯುತ್ತಿದ್ದ ಇನ್ನೊಂದರಲ್ಲಿ ಅನ್ನವನ್ನು ತಿಂತಿದ್ದ ಇಂಥ ಪುರೋಹಿತ ದೇವತೆಗಳು ಕಾಣದೇ ಇರೋ ಹಾಗೆ ಆಗಾಗ್ಗೆ ಆ ಯಜ್ಞದ ಸ್ವಾಹಾಕಾರದಲ್ಲಿ ಹವಿಸ್ಸುಗಳನ್ನು ರಾಕ್ಷಸರಿಗೆ ಹಸುರರಿಗೂ ಕೊಡ್ತಾ ಇದ್ದನ್ನು ಪತ್ತೆ ಮಾಡಿ ಇಂದ್ರ ಅವನನ್ನು ಪತ್ತೆ ಮಾಡಿ ಕೊಂದು ಹಾಕಿಬಿಟ್ಟ ಅವನ ತಂದೆ ತ್ವಷ್ಟು ಪ್ರಜಾಪತಿಗೆ ಕೋಪ ಉಂಟಾಗಿ ಇಂದ್ರನ ಕೊಲ್ಲುವ ಮಗ ಹುಟ್ಟಿ ಬರಲಿ ಅಂತ ಯಾಗ ಮಾಡುವಾಗ ಸ್ವರವರ್ಣ ವ್ಯತ್ಯಾಸವಾಗಿ ಸ್ವಾಹೇಂದ್ರ ಶತ್ರುರು ವರ್ಧಸ್ವ ಮಂತ್ರ ವ್ಯತ್ಯಾಸವಾದ್ರಿಂದ ಇಂದ್ರನ ಕೈಯಲ್ಲಿ ಸಾಯುವ ಮಗ ಬಾ ಅಂತ ಅರ್ಥವಾಗಿ ವೃತ್ರಾಸುರ ಹುಟ್ಟಿದ ಅವನು ಭೂಮಿ ಆಕಾಶವನ್ನೆಲ್ಲ ಒಂದು ಮಾಡುವಂಥ ಒಂದು ಭಯಂಕರ ಶಕ್ತಿಯಾಗಿ ಇವತ್ತಾಗಿ ಭ್ರಷ್ಟಾಚಾರ ಲೋಕದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿದೆ ಭಯೋತ್ಪಾದಕತೆ ದೊಡ್ಡ ಶಕ್ತಿಯಾಗಿದೆ ತಂದೆಯೇ ಹೆದರುವಂತಹ ಒಂದು ಭಯಂಕರ ಶಕ್ತಿಯಾಗಿ ಆ ದೋಷದಿಂದ ಲೋಕವೆಲ್ಲ ಒಣಗಿತು ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಯಿತು ಅವನನ್ನು ಕೊಲ್ಲುವುದಕ್ಕೆ ದಧೀಚು ಮಹರ್ಷಿಯ ಬೆನ್ನುಮೂಳೆಯನ್ನು ವಜ್ರಾಯುಧ ಮಾಡಿಕೊಂಡು ವಿಷ್ಣು ಸಹ ಇದರಿಂದ ವೃತ್ತರಾಸುರನ್ನು ಕೊಂದು ಹಾಕಿದ ಆ ವೃತ್ರ ಸತ್ತ ಅವನು ಜಾತಿಯಲ್ಲಿ ಬ್ರಾಹ್ಮಣನಾದ್ದರಿಂದ ತೃಷ್ಟ ಪ್ರಜಾಪತಿಯ ಮಗನಾದ್ದರಿಂದ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಗಿ ಭೂಮಿ ಒಣಗಿತು ನದಿ ಬತ್ತಿತು ಇವತ್ತಿನ ಕಥೆ ಇದ್ದಾಗಿದೆ ನೋಡಿ ನದಿಗಳೆಲ್ಲ ಒಣಗ್ತಾ ಇವೆ ಬೆಟ್ಟಗಳು ಕರಗ್ತಾ ಇವೆ ಸರೋವರದಲ್ಲಿ ನೀರು ಇಂಗ್ತಾ ಇದೆ ಪ್ರಾಣಿ ಸಂಕ್ಷೋಭೆಯಾಯಿತು ಎಲ್ಲೆಲ್ಲಿಯೂ ಬೆಂಕಿ ಕಾಟ ಸಮಾಜದಲ್ಲಿ ಅಶಾಂತಿ ಅರಾಜಕತೆ ಜನೋಪದ್ರವ ದೇವತೆಗಳಿಗೆ ಭಯ ಗೋವಧೆ ಇವತ್ತಿನ ಲಕ್ಷಣಗಳೆಲ್ಲ ಹೇಳಿದ್ದಾರೆ ಆ ಕಾಲದಲ್ಲಿ ಚಂದ್ರವಂಶದ ದೊರೆ ಯುಧಿಷ್ಠರನ ಪೂರ್ವದ ಒಬ್ಬ ಮಹಾರಾಜ ನೂರ ಅಶ್ವಮೇಧಗಳನ್ನು ಮಾಡಿ ನಹುಷ ಅವನು ಇಂದ್ರ ಪದವಿಗೆ ಏರಿದ ಇಂದ್ರ ಪದವಿಗೆ ಏರಿದ ಮೇಲೆ ದುರ್ಬುದ್ಧಿ ಉಂಟಾಯಿತು ಇಂದ್ರನಿಗೆ ಸೇರಿದ ವಸ್ತುಗಳೆಲ್ಲ ತನಗೆ ಸೇರಬೇಕು ಹಾಗಂದರೆ ಹಳೆ ಇಂದ್ರನ ಹೆಂಡತಿಯು ತನಗೆ ಸೇರಬೇಕು ಅಂತ ಅವಳನ್ನು ಕರ್ಕೊಂಬ ಎಂಬುದಾಗಿ ತನ್ನ ಸೇವಕರಿಗೆ ಹೇಳಲಾಗಿ ಇಂದ್ರಾಣಿ ಬೃಹಸ್ಪತಿ ದೇವತೆಯ ಮೊರೆ ಏನು ಹೀಗೆ ಕೇಳ್ತಾ ಇದ್ದ ಇವನು ನಾನು ಪತಿವ್ರತೆಯಲ್ಲವೇ ಧರ್ಮಜ್ಞಾಂ ಸತ್ಯಶೀಲಾಂಚ ನತ್ಯಜಯಮ್ಮ ನಿಂದಿತೆ ನಾ ಕಾರ್ಯಂ ಕರ್ತುಮಿಚ್ಛಾಮಿ ಬ್ರಾಹ್ಮಣ ಸನ್ ವಿಶೇಷತಃ ಶ್ರುತಧರ್ಮ ಸತ್ಯಶೀಲ ಜಾನನ್ನಿ ಧರ್ಮಾನುಶಾಸನಂ ನಾಹಮೇ ತತ್ಕರಿಷ್ಯಾಮಿ ಗಚ್ಚದ್ವಂ ವೈಸುರೋತ್ತಮ ಬೃಹಸ್ಪತಿ ಹೇಳಿಬಿಟ್ಟ ನಾನು ಸತ್ಯಧರ್ಮಶೀಲನಾಗಿದ್ದೇನೆ ನಿನ್ನನ್ನು ಕೈ ಬಿಡೋದಿಲ್ಲ ತಾಯಿ ಒಂದು ಉಪಾಯ ಮಾಡೋಣ ದೇವತೆಗಳು ಹೇಳಿದರು ಏ ಇಂದ್ರಾಣಿ ನೀನು ಹೇಗಾದರೂ ನಿನ್ನ ಕ್ಯಾರೆಕ್ಟರ್ ನಿನ್ನ ಶೀಲ ವ್ಯತ್ಯಾಸವಾದರೂ ಪರವಾಗಿಲ್ಲ ಹೊಸ ಇಂದ್ರನ ಜೊತೆಯಲ್ಲಿ ಹೋಗಿಬಿಡು ಇಲ್ಲ ನಮ್ಮನ್ನು ಕೊಂದು ಹಾಕ್ತಾನೆ ಅವನು ಇವರೊಂದು ಉಪಾಯ ಮಾಡಿದರು ಹೇಳು ಅವನು ನಹುಷ ಬಂದು ಕೇಳಿದರೆ ಕೆಲವು ನಿಬಂಧನೆಗಳ ಪೂರ್ವಕವಾಗಿ ನೀನು ನನ್ನನ್ನು ಹೊಂದಬಹುದು ಏನು ಮಾಡಬೇಕು ಅಂದರೆ ಇಂದ್ರನ ಕುದುರೆಯನ್ನೇರಿ ಬರಬೇಕು ಇಂದ್ರನ ಆನೆಯನ್ನೇರಿ ಬರಬೇಕು ಇಂದ್ರನ ರಥವನ್ನೇರಿ ಬರಬೇಕು ಮೂರು ದಿವಸ ಆಮೇಲೆ ಅಪೂರ್ವ ವಾಹನದಲ್ಲಿ ಬರಬೇಕು ಸಪ್ತರ್ಷಿಗಳ ವಾಹನದಲ್ಲಿ ಬರಬೇಕು ಅದಕ್ಕೆಲ್ಲ ಈ ಮೂರ್ಖ ಒಪ್ಪಿದ ಆ ಕೊನೆಯ ಸಪ್ತರ್ಷಿ ವಾಹನದಲ್ಲಿ ಅಗಸ್ತ್ಯರು ಪಲ್ಲಕ್ಕಿಯನ್ನು ಹೊರುವ ಸ್ಥಿತಿಯಾಯಿತು ಅವರು ವೇದಕ್ಕೆ ಧರ್ಮಕ್ಕೆ ವಿರುದ್ಧವಿಲ್ಲದಂತಹ ಒಂದು ತಂತ್ರವನ್ನು ಮಾಡಿದರು ಅಯ್ಯ ಇಂದ್ರ ಮೇಲಕ್ಕೆ ಬಂದಿದ್ದೀಯೇ ಅಂದರೆ ಎಲ್ಲ ವೇದದ ಅರ್ಥ ನಿನಗೆ ಗೊತ್ತಿರಬೇಕು ಹಾಗಿದ್ರೆ ಒಂದು ಮಂತ್ರದ ಅರ್ಥವನ್ನು ಕೇಳ್ತೇನೆ ಹೇಳು ಗಾ ಸೋಮಸ್ಯ ಪ್ರಥಮಸ್ಯ ಭಕ್ಷ ಗೋವುಗಳು ಸೋಮದೇವತೆಗೆ ಮೊತ್ತ ಮೊದಲನೇ ಆಹಾರ ಅಂತ ವೇದ ಹೇಳುತ್ತಲ್ಲ ದೇವಾಗಶ್ಚಯ ಭಿರ್ಯಜ ಚೇದಾಸಿ ಗಾಭ ಸೋಮಶ್ಚ ಪ್ರಥಮಸ್ಯ ಭಕ್ಷಃ ಇದೆಲ್ಲ ತುಂಬ ವಿಸ್ತಾರವಾಗಿ ಹೇಳಬೇಕಾದ ವೇದದ ಕಥೆ ಮಹಾಭಾರತ ಪಂಚಮ ವೇದ ಅಂತ ಯಾತಿಗೆ ಹೇಳ್ತಾರೆ ಅಂದರೆ ಇಂಥ ಭಾಗಗಳೆಲ್ಲ ಬೇಕಾದಷ್ಟು ಕೂತಿವೆ ಇದಕ್ಕೆ ಅರ್ಥವೇನು ಅವನೇನು ಮಾಡಿದ ತಪ್ಪು ಅರ್ಥವನ್ನು ಹೇಳಿದ ಗೋವುಗಳು ಸೋಮನಿಗೆ ಆಹಾರ ಎಲ್ಲರೂ ಉಂಟೆ ಗೋವುಗಳನ್ನು ವಧೆ ಮಾಡತಕ್ಕದ್ದಲ್ಲ ಅಂತ ವೇದಕ್ಕೆ ಅಪಾರ್ಥ ಮಾಡಿದ ಹಾಗಿದ್ದು ಸರಿಯಾದ ಅರ್ಥ ಏನು ಗೋ ಶಬ್ದಕ್ಕೆ ಬೆಳಕು ಅಂತ ಅರ್ಥ ಸೋಮದೇವತೆ ಬೆಳೆಯುವುದು ವೃದ್ಧಿಯಾಗುವುದು ನಮ್ಮ ಶರೀರದಲ್ಲಿರುವ ಮನುಷ್ಯನ ವೃದ್ಧಿಗೆ ಬೇಕಾಗುವ ವೈಟಾಲಿಟಿ ದ್ರವ್ಯ ಏನು ಹೇಳ್ತೇವಲ್ಲ ಅದರ ಅಧಿದೇವತೆ ಸೋಮ ಬೆಳಕು ಉಂಟಾದರೆ ಸೋಮ ಬೆಳೀತಾನೆ ಎನ್ನುವ ಅರ್ಥವನ್ನು ಹೇಳಿ ವೇದದ ವಾಕ್ಯವನ್ನು ಗಾಬ ಸೋಮಸ್ಯ ಪ್ರಥಮಸ್ಯ ಭಕ್ಷ ಅರ್ಥ ಉಳಿಸ್ಕೊಳ್ಳೋದ್ರ ಬದಲು ತಪ್ಪು ಅರ್ಥವನ್ನು ಹೇಳಿದ್ರಿಂದ ಛೀ ನೀನು ಅಯೋಗ್ಯನಾಗಿದ್ದೀಯೇ ಕೆಳಗೆ ಬೀಳು ಅಂತ ಹೇಳಿ ಅವನಿಗೆ ಸರ್ಪವಾಗುವಂತ ಶಾಪ ಕೊಟ್ಟರು ಅವನ ಒಡನೆಯ ಕೆಳಗೆ ಉರುಳಿದ ಉರುಳಿದವನು ಭೀಮಸೇನಿಗೆ ಸುತ್ತಿಕೊಂಡು ವನಪರ್ವದ ಕಥೆಯಲ್ಲಿ ನಾವು ಕೇಳಿದ್ದೇವೆ ಹೇಗೆ ಬಿಡುಗಡೆ ಹೊಂದಿದ ಧರ್ಮರಾಜ ಅವನ ಜೊತೆಯಲ್ಲಿ ಧರ್ಮ ಸಂವಾದವನ್ನು ಮಾಡಿದ ಎಂಬುದು ಇದಾದ ಮೇಲೆ ಆ ಕಾಟ ಹೋಯಿತು ದೇವತೆಗಳು ತಪಸ್ಸು ಮಾಡಿ ಪುನಃ ತಮ್ಮ ರಾಜ್ಯವನ್ನು ಪಡೆದರು ಅನ್ನುವುದು ವೇದದ ಕಥೆ ನಾಲ್ಕು ವೇದಗಳಲ್ಲಿ ಬಂದಿರುವ ಅದ್ಭುತವಾದ ಕಥೆ ಇಂಥ ಸಾಂಕೇತಿಕ ಕಥೆಗಳ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಅಧಿಕಾರ ಊರುಡರು ಹೇಗೆ ದೇವರನ್ನು ಧರ್ಮವನ್ನು ಧಿಕ್ಕಾರ ಮಾಡಿದರೆ ಅತಿವೃಷ್ಟಿ ಅನಾವೃಷ್ಟಿ ತೊಂದರೆಗಳಾಗ್ತವೆ ಧರ್ಮಕ್ಕೆ ಬದ್ಧರಾಗಿರಬೇಕು ಅನ್ನೋದು ತೋರಿಸಿಕೊಡುತ್ತೆ ಅದನ್ನು ಹೇಳಿ ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೇನೆ ಶತ್ರು ಕ್ಯಾಂಪ್ನಲ್ಲಿದ್ದುಕೊಂಡು ಅಂತ ಅವನು ಹೇಳಿಬಿಟ್ಟ ಶಲ್ಯ ಹೊರಟು ಹೋದ ಮುಂದಿನ ಕಥೆಗೆ ಸಂಜೆಯಾನ ಪರ್ವತ ಬರ್ತಿದ್ದ ಪರ್ವಕ್ಕೆ ಬರ್ತಿದ್ದೇವೆ ಇದರ ಹಿಂದಿನ ಆವೃತ್ತಿಯನ್ನು ಅವತ್ತೇ ಆಗಲೇ ಹೇಳಿದೆವು ದ್ರುಪದ ಪುರೋಹಿತನನ್ನು ಯುಧಿಷ್ಠಿರ ಸಂಧಾನಕ್ಕೋಸ್ಕರವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಕಳಿಸಿದ್ದ ಆ ಕಥೆ ಹೊರಟ ಅಂತ ಅಷ್ಟೇ ಹೇಳಿದರು ಮಹಾಭಾರತದಲ್ಲಿ ಈಗ ಸಂಧಾನ ಏನು ಮಾಡ್ತಾನೆ ಅಂದರೆ ಅವನು ಕೌರವರ ರಾಜಧಾನಿಗೆ ಬಂದು ಆಗಿನ ಕಾಲದ ಪದ್ಧತಿ ಈಗಿನ ಕಾಲದ ಪದ್ಧತಿ ಗೌರವ ಕೊಡಬೇಕಾದ ಕರ್ತವ್ಯ ಅದನ್ನೆಲ್ಲ ಕೊಟ್ಟು ಪೀಠದಲ್ಲಿ ಕೂತ ಮೇಲೆ ಸಭೆಯಲ್ಲಿ ಹೇಳ್ತಾನೆ ಧೃತರಾಷ್ಟ್ರ ಮಹಾರಾಜರೇ ನಿಮ್ಮ ತಮ್ಮನ ಮಕ್ಕಳು ಹೇಗಿದ್ದರು ಪಾಂಡವರು ಪಾಂಡು ಧೃತರಾಷ್ಟ್ರರಿಗೆ ಸಮಾನವಾಗಿ ರಾಜ್ಯಾಧಿಕಾರ ಉಂಟು ಒಪ್ಪಬೇಕಲ್ಲ ಈಗ ಏಕ ರಾಜ್ಯದ ಮಾತನ್ನು ಬಿಟ್ಟಿದ್ದಾನೆ ಸಮಸ್ತ ರಾಜ್ಯಕ್ಕೂ ಪಾಂಡುವೇ ಚಕ್ರವರ್ತಿಯಾಗಿದ್ದ ಪಾಂಡು ಹೋದ ಮೇಲೆ ಕಾಡಲ್ಲಿ ಪಾಂಡವರು ಹುಟ್ಟಿ ಊರೊಳಕ್ಕೆ ಬಂದ ಮೇಲೆ ಸಮಸ್ತ ರಾಜ್ಯಕ್ಕೂ ಧೃತರಾಷ್ಟ್ರನನ್ನು ಬಿಟ್ಟು ದುರ್ಯೋಧನನ್ನು ಬಿಟ್ಟು ಭೀಷ್ಮ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ದ ಆಪತ್ಕಾಲೇ ತು ಸಂಪ್ರಾಪ್ತೇ ಅರ್ಧಂ ತ್ಯಜತಿ ಪಂಡಿತ ಅಂತ ಹೇಳುವಂತೆ ಆ ಹಳೆಯ ಮಾತನ್ನು ಈಗ ಎತ್ತಿದ್ರೆ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡು ಅರ್ಧಾರ್ಧ ರಾಜ್ಯವಾದರೂ ಇರಲಿ ನಿಮ್ಮ ಮಗ ದುರ್ಯೋಧನರಿಗೆ ಸ್ವಲ್ಪ ರಾಜ್ಯ ಇರೋದರಿಂದ ಪಾಂಡವರಿಗೆ ಆತಕೊಪ್ಪ ರಾಜ್ಯ ಬೇಡ ಧೃತರಾಷ್ಟ್ರನ ಮಕ್ಕಳು ಕೊಲ್ಲುವುದಕ್ಕೆ ಯತ್ನ ಮಾಡಿದರು ಅರಗಿನ ಮನೆಯ ತಂತ್ರವನ್ನು ಮಾಡಿದರು ಇನ್ನೂ ಏನೇನೋ ಮಾಡಿದರು ಆದರೆ ಪಾಂಡವರು ಬದುಕಿ ಉಳಿದರು ಅಂದರೆ ದೈವ ಕೃಪೆ ಇದೆ ನೀವು ಆಡಿಸಿದ್ರಿ ಜೂಜಿನಲ್ಲಿ ಮೋಸವಾಯಿತು ಅದನ್ನು ಸಹಿಸಿಕೊಂಡರು ಕೊಟ್ಟ ಮಾತಿನಂತೆ ಹನ್ನೆರಡು ವರ್ಷ ಕಾಡಿಗೆ ಹೋಗಿ ಬಂದರು ಅಜ್ಞಾತವಾಸವನ್ನು ಮಾಡಿದರು ಅಪಮಾನವನ್ನು ಸಹಿಸಿದರು ಬೇರೊಂದು ಜನ್ಮದಲ್ಲಿ ಹುಟ್ಟಿ ಬಂದಂತೆ ವಿರಾಟ್ ನಗರಿಯಲ್ಲಿ ಕಾಲವನ್ನು ಕಳೆದರು ಆದ್ದರಿಂದ ಈಗ ನೀವು ಅವರಿಗೆ ರಾಜ್ಯವನ್ನು ಕೊಡಬೇಕು ನೀವು ಕೊಡದೇ ಇದ್ರೆ ಅರ್ಜುನ ಸಾಮಾನ್ಯನಲ್ಲ ಅಯಂ ಪಾರ್ಥ ಕುತ ಪಾರ್ಥ ಏಷ ಪಾರ್ಥ ಇತಿ ಪ್ರಭೋ ತವ ಸೈನ್ಯೇಶ ಯೋಧಾನಾಂ ಪಾರ್ಥಭೂತಂ ಭವತ್ ಅರ್ಜುನನ ಕೈಲಿ ಗಾಂಡೀವ ಇದೆ ದೇವತೆಗಳು ಪೂಜೆ ಮಾಡಿದ ಬಿಲ್ಲು ಇಂದ್ರನನ್ನು ಒಬ್ಬನೇ ಎದುರಿಸಿದ ಕಾಂಡವಧಾನ ಕಾಲದಲ್ಲಿ ಕೃಷ್ಣ ಏನು ಸಾಮಾನ್ಯನಲ್ಲ ಅವನು ಪರಾಕ್ರಮ ಕೇಳಿದ್ದೀರಿ ಆದ್ದರಿಂದ ಕೊಡದೇ ಇದ್ರೆ ಅದು ಘೋರವಾದ ಯುದ್ಧವಾಗತ್ತೆ ಆದ್ದರಿಂದ ಯುದ್ಧ ಆಗೋದ್ರ ಬದಲು ಪಾಂಡವರು ಕೊಡಬೇಕಾದ್ದು ರಾಜ್ಯವನ್ನು ಕೊಟ್ಟು ಬಿಟ್ಟರೆ ಒಳ್ಳೆಯದು ಎಂಬುದಾಗಿ ಹೇಳಿದ ದ್ರುಪದ ಪುರೋಹಿತ ಈ ಹೇಳಿದ್ರಲ್ಲಿ ಕೊಂಕು ಮಾತಾಗಲಿ ಅತಿರೇಕವಾಗಲಿ ಸಿಟ್ಟಿಂದಾಗಲಿ ಏನೂ ಹೇಳಲಿಲ್ಲ ಅದು ಇಷ್ಟು ಮಾತ್ರವನ್ನು ಕೇಳಿ ದುರ್ಯೋಧನಿಗೆ ತುಂಬ ಕೋಪ ಉಂಟಾಯಿತು ಈಗ ಅವನು ಏನು ಹೇಳಬೇಕಾಯಿತು ಕುಮಾರವ್ಯಾಸನಲ್ಲಿ ನೆನೆದ ಮತವನು ತನ್ನ ತಂದೆಯ ಮನದ ಮಚ್ಚದೊಳರೆದು ಕರ್ಣನ ನೆನೆ ಹೇಳಲಿ ಪುಟವಿಟ್ಟು ಶಕುನಿಯ ನೀತಿಯಲ್ಲಿ ನಿಗುಚಿ ಅನುಜ ಮತದಲ್ಲಿ ವಿಸ್ತರಿಸಿ ಮೈದುನನ ನುಡಿಯಲಿ ಬಣ್ಣ ಬಿಟ್ಟನು ಜನಪನು ಅಪಕೀರ್ತಿಯಂಗನೆಗೆ ತೊಡಿಸಿದನು ಭೂಷಣವ ತಾನು ಉದ್ದೇಶ ಮಾಡಿದ್ದ ಅಭಿಪ್ರಾಯವನ್ನು ದುರ್ಯೋಧನ ತನ್ನ ಮನಸ್ಸು ಎಂಬ ಒರೆಗಲ್ಲಿಗೆ ಹಚ್ಚಿ ಕರ್ಣನ ಸಲಹೆ ಎಂಬ ಮೂಸೆಯಲ್ಲಿ ಪುಟಕ್ಕೆ ಹಾಕಿ ಶಕುನಿಯ ನೀತಿಯಲ್ಲಿ ಎರಕ ಹೊಯ್ದು ಅಭಿಪ್ರಾಯಕ್ಕೆ ಆಕಾರ ಕೊಟ್ಟು ಮೈದುನನಾದ ಸೈಂಧವನ ಮಾತಿನಲ್ಲಿ ಬಣ್ಣ ಹಚ್ಚಿ ಅಪಕೀರ್ತಿ ಎಂಬ ಅಂಗನಿಗೆ ಆಭರಣವನ್ನು ತೊಡಿಸಿದಂತೆ ಅಬದ್ಧವಾದ ಮಾತನ್ನಾಡಿದ ಏನು ಹೇಳ್ದ ದರೆಯಬೇಡಿಸಿ ಕಳುಹಿದಿರಿ ಸಂಗರದೊಳಸಿಧಾರೈಲಿ ಕೊಡುವೆವು ಬರಿದೆ ಕೊಟ್ಟೊಡೆ ಅಧರ್ಮ ಎಂಬುದು ಧರ್ಮಪುತ್ರಂಗೆ ಇದು ಹಸಿ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ಕತ್ತಿ ಅಂತ ಒಂದು ಅರ್ಥ ಆಗುತ್ತೆ ಹಸಿ ಧಾರೆಯಲ್ಲಿ ಧಾರೆಯದ್ದು ಕೊಡಬೇಕಲ್ಲ ದಾನ ಭೂಮಿ ಕೊಡಬೇಕಲ್ಲ ನಿಮಗೆ ಪಾಂಡವರಿಗೆ ಕತ್ತಿಯ ಧಾರೆಯಲ್ಲಿ ಕೊಡ್ತೇವೆ ಧಾರೆ ತೀರ್ಥ ಅಲ್ಲ ಇದು ಕತ್ತಿಯ ಧಾರೆಯಲ್ಲಿ ಕೊಡ್ತೇವೆ ಯುದ್ಧದಲ್ಲಿ ಎಂಬುದಾಗಿ ಸಿಡುಕು ಸಿಡುಕಾಗಿ ಉತ್ತರ ಹೇಳ್ತಾನೆ ಕಾರಣ ತಲೆಹರಟೆ ಮಾಡ್ತಾನೆ ಅಜ್ಞಾತವಾಸ ಮುಗದೇ ಇಲ್ಲ ನಾವು ಮಧ್ಯ ಪದ್ಯ ಮಾಡಿಬಿಟ್ಟಿದ್ದೇವೆ ಅದರಿಂದ ಏನಿದ್ರು ಹನ್ನೆರಡು ವರ್ಷ ಮತ್ತೆ ಕಾಡಿಗೆ ಹೋಗಬೇಕವರು ಬೇರೆ ದಾರಿ ಇಲ್ಲ ಅಂದಾಗ ಆ ಸಭೆಯಲ್ಲಿ ಭೀಷ್ಮ ದ್ರೋಣ ಎಲ್ಲರೂ ಎದ್ದು ಇದು ತಪ್ಪು ತಪ್ಪು ಅಂತಷ್ಟು ಹೇಳಿದರು ಕೇಳಲಿಲ್ಲ ದುರ್ಯೋಧನ ಆ ಮೊಂಡನ್ನು ನೋಡಿ ಕೊನೆಯಲ್ಲಿ ಧೃತರಾಷ್ಟ್ರ ಒಂದು ಸಮಾಧಾನ ಮಾಡ್ತಾನೆ ಅಯ್ಯ ಧ್ರುಪದ ಪುರೋಹಿತ ನಾವು ಪಾಂಡವರಿಗೆ ಏನನ್ನು ಹೇಳಬೇಕು ಅದನ್ನು ನಮ್ಮ ಬೇರೆ ರಾಯಭಾರಿ ಕೈಯಲ್ಲಿ ಹೇಳಿ ಕಳಿಸ್ತೇವೆ ನಮ್ಮಲ್ಲಿ ಕೋಲಾಹಲ ಆಗೋದು ಬೇಡ ನಿನ್ನಷ್ಟು ನೀವು ಹೋಗು ಅಂತ ಅವನಿಗೆ ಉಡುಗೊರೆ ಬಹುಮಾನಗಳನ್ನು ಕೊಟ್ಟು ಕಳಿಸಿಬಿಟ್ರು ಅದಾದ ಸ್ವಲ್ಪ ದಿವಸದಲ್ಲಿ ಸಂಜಯನನ್ನು ವ್ಯಾಸರ ಶಿಷ್ಯ ಮತ್ತು ಪಾಂಡವರಿಗೆ ಹಿತೈಷಿ ಕೌರವರಿಗೂ ಹಿತೈಷಿ ನಿಷ್ಪಕ್ಷಪಾತವಾಗಿ ಮಾತನಾಡ್ತಕ್ಕವನು ವಿದುರನಂತೆಯೇ ಧರ್ಮ ಪಕ್ಷಪಾತಿ ಅವನನ್ನು ಕರೆದು ನೀನು ಪಾಂಡವರ ಕಡೆ ಹೋಗಿ ಉಪಾಯದಲ್ಲಿ ಈ ಮಾತುಗಳನ್ನು ಹೇಳು ಅಂತ ಹೇಳಿ ಕಳಿಸುವುದು ಇದು ಸಂಜೆಯ ಯಾನ ಪರ್ವ ಇದು ಬಹಳ ಮುಖ್ಯವಾದ ಭಾಗ ಇದರಲ್ಲಿ ಏನು ಸ್ವಾರಸ್ಯ ಅಂದರೆ ಮುಂದೆ ಭಗವದ್ಗೀತೆಯಲ್ಲಿ ಆರಂಭದಲ್ಲಿ ಅರ್ಜುನ ತಾನು ಯುದ್ಧ ಮಾಡುವುದಕ್ಕೆ ಇಷ್ಟವಿಲ್ಲ ಅಂತ ಹೇಳ್ತಕ್ಕ ಅನೇಕ ವಾದಗಳೆಲ್ಲ ಇಲ್ಲಿ ಕೂತಿವೆ ಧೃತರಾಷ್ಟ್ರ ಕಪಟದಿಂದ ಹೇಳಿ ಕಳುಹಿಸಿದ ಆ ಮಾತುಗಳು ಅರ್ಜುನನ ಮನಕ್ಕೆ ಆಳಕ್ಕೆ ನೆಟ್ಟು ಅವನು ಈ ಮಾತನ್ನು ಹೇಳ್ತಾ ಇದ್ದಾನೆ ಏನು ಹೇಳ್ದ ಅದರ ಒಂದು ಸಾರಾಂಶವನ್ನು ಮೊದಲು ಹೇಳಿಬಿಡೋಣ ಪಾಂಡವರೇ ನೀವೆಲ್ಲ ದೈವ ಬಲದಿಂದ ಬದುಕಿ ಬಂದಿದ್ದೀರಿ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ಕೊಲ್ಲಬೇಕು ಅಂದ್ರೂ ಆಗಲಿಲ್ಲ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ನಿಮಗೆ ದೈವ ಬಲ ಇದೆ ನೀವೆಲ್ಲ ತುಂಬ ಒಳ್ಳೆಯವರು ನನ್ನವರೇ ಕೆಟ್ಟವರು ನೀವೆಷ್ಟಾದರೂ ಕಷ್ಟ ಮಾಡಿದ್ದೀರಿ ಕಷ್ಟಪಟ್ಟಿದ್ದೀರಿ ಇದೆ ಸಜ್ಜನರು ನೀತಿಯನ್ನು ಬಿಡದೇ ಇರುವವರು ನನ್ನವರು ರಾಜ್ಯ ಕೊಡುವುದು ಒಳ್ಳೆಯದು ನಾನು ಹೇಳ್ತೀನಿ ಆದರೆ ಅವರು ನನ್ನ ಮಾತನ್ನೇ ಕೇಳೋದಿಲ್ಲ ನೀವು ತುಂಬ ವೀರಶೂರರಾಗಿದ್ದೀರಿ ಕಾಂಡವನ ದಹನ ಮಾಡಿದ್ದೀರಿ ಕೃಷ್ಣ ಗದಾಧರನಾಗಿದ್ದಾನೆ ಭೀಮನು ಗದಾದಂಡವನ್ನು ಚೆನ್ನಾಗಿ ಪಳಗಿಸಿದ್ದಾನೆ ಯಮಡರು ಸಾಮಾನ್ಯನಲ್ಲ ನಿಮ್ಮ ಕಡೆ ದೃಷ್ಟೋದ್ಯುಮ್ನ ಸಾಮಾನ್ಯನಲ್ಲ ಏಳೋ ಎಂಟೋ ಎಷ್ಟೋ ಅಕ್ಷ ಹೆಣಿದ್ರು ನಿಮ್ಮಲ್ಲಿಯೂ ಗಟ್ಟಿಮುಟ್ಟಾಗಿರುವುದು ಈ ಕೃಷ್ಣ ಈ ಸಾತ್ಯಕಿ ಈ ಧರ್ಮರಾಜ ಇವರೆಲ್ಲರೂ ಮಹಾವೀರರು ನಾನು ಚೆನ್ನಾಗಿ ಬಲ್ಲೆ ಆದರೆ ನನ್ನವರು ಮೊಂಡುತನ ಮಾಡ್ತಾರೆ ಅಂತ ನೀವು ಮೊಂಡು ಮಾಡುವುದು ಸರಿಯಾಗಿದೆಯೇ ನನ್ನವರಿಗೆ ಕಾಡಲ್ಲಿ ಇದ್ದು ಹಣ್ಣು ಹಂಪಲ ತಿಂದ್ಕೊಂಡು ಕೆಟ್ಟ ನೀರು ಕುಡ್ಕೊಂಡು ಬದುಕೋದು ಅಭ್ಯಾಸವಿಲ್ಲ ಪಾಂಡವರೇ ನಿಮಗೆ ಹೇಗಿದ್ದರೂ ಅಭ್ಯಾಸವಾಗಿದೆ ದಯವಿಟ್ಟು ನೀವು ಕಾಡಲ್ಲೇ ಇದು ಬಿಡುವುದು ವಾಸಿ ನನ್ನ ಮಕ್ಕಳು ರಾಜ್ಯ ಕೊಡಲಿಲ್ಲ ಅಂತ ನೀವು ಹಠ ಮಾಡಿ ನಮ್ಮನ್ನು ಕೊಲ್ಲುವುದು ಒಳ್ಳೆಯದಲ್ಲ ಎಷ್ಟಾದರೂ ಸೋಜನರು ಇವರು ಕೆಟ್ಟವರು ಇರಬಹುದು ಸ್ವಜನರನ್ನು ಕೊಂದರೆ ಕುಲನಾಶವಾಗ್ತದೆ ಕುಲನಾಶವಾದರೆ ಸ್ತ್ರೀಯರು ಕೆಟ್ಟು ಹೋಗ್ತಾರೆ ಸರ್ವಕ್ಷಯವಾಗತ್ತೆ ಅಲ್ಲದೆ ಯುದ್ಧದಲ್ಲಿ ಜಯ ಯಾರಿಗೆ ಎಂಬುದು ಗೊತ್ತಿಲ್ಲ ಆಗ ನೋಡಿದ್ರೆ ದ್ರೋಣ ಭೀಷ್ಮರು ಸಾಮಾನ್ಯರಲ್ಲ ನೀವೆಂಥ ದೊಡ್ಡವರು ಅಂಥವರನ್ನು ನಾವು ನಮ್ಮ ಕಡೆ ಹೊಂದಿದ್ದೇವೆ ನೀವು ಅವರನ್ನು ಗೆಲ್ಲುವುದಕ್ಕಾಗ್ತದೆಯೇ ಅವ್ರ ಮೇಲೆ ಯುದ್ಧ ಮಾಡ್ತೀರಾ ನೀವು ಕೌರವರು ಅನ್ಯಾಯ ಮಾಡಿದರೆ ಪಾಂಡವರೇ ಅನ್ಯಾಯ ಮಾಡಬೇಕು ಆದ್ದರಿಂದ ನನ್ನ ಮಕ್ಕಳ ಪರವಾಗಿ ನಾನೇ ಶರಣಾಗತಿ ಮಾಡ್ತೇನೆ ಆದ್ದರಿಂದ ಕಾಡಿಗೆ ಹೋಗಿಬಿಡಿ ನೀವು ಭಿಕ್ಷೆ ಎತ್ತುವುದು ವಾಸಿ ಭಿಕ್ಷೆ ಎತ್ತೋ ನಿಮ್ಗೆ ಅಭ್ಯಾಸವಾಗಿದೆ ಭಿಕ್ಷೆ ಎತ್ತುವುದಿದ್ದರೆ ನಮ್ಮೂರಲ್ಲಿ ಎತ್ತಬೇಡಿ ಜನ ನನಗೆ ಶ್ರೀಮಾರಿ ಹಾಕ್ತಾರೆ ಅಂಜಕ ವೃಷ್ಣಿಶೂ ಕೃಷ್ಣನ ಆ ದ್ವಾರಕೆಯಲ್ಲಿ ಹೋಗಿ ಭಿಕ್ಷೆ ಎತ್ತಬಹುದು ನೀವು ಅಯ್ಯೋ ಜೀವನ ಅನ್ನೋದು ಶಾಶ್ವತವಲ್ಲಪ್ಪ ಕಾಮ ಅನ್ನೋದು ಬಹಳ ಕೆಟ್ಟದ್ದು ನಿಮ್ಮ ಪುರುಷಾರ್ಥಗಳೆಲ್ಲ ಈಡೇರಿದೆ ಧರ್ಮ ಅರ್ಥ ಕಾಮೋಕ್ಷ ಎಲ್ಲ ಅನುಭವಿಸಿದ್ದೀರಿ ಪುಣ್ಯ ಪಾಪ ಎರಡೇ ಮನುಷ್ಯನ ಜೊತೆಯಲ್ಲಿ ಬರುವುದು ನೀವೇ ಕಾಡಿಗೆ ಹೋಗಿಬಿಡುವುದು ವಾಸಿ ಈಗ ಯುದ್ಧ ಮಾಡೋದಾಗಿದ್ದರೆ ಆವತ್ತೇ ಹದಿಮೂರು ವರ್ಷಕ್ಕೆ ಮುಂಚೆನೇ ದ್ರೌಪದಿ ಅಪಮಾನ ಕಾಲದಲ್ಲಿ ಯಾಕೆ ಮಾಡಬಾರ್ದಾಗಿತ್ತು ನೀವು ಆವತ್ತೆಲ್ಲ ನಿಮ್ಮ ಸೈನ್ಯ ನಿಮ್ಮ ಕಡೆ ಇತ್ತು ಈಗ ಮಾಡುವಾಗ ನಿಮ್ಮ ಕಡೆ ಇದ್ದವರೆಲ್ಲ ನಮ್ಮ ಕಡೆ ಬಂದುಬಿಟ್ಟಿದ್ದಾರೆ ಆದ್ದರಿಂದ ಇದು ಯುದ್ಧಕ್ಕೆ ಸಕಾಲವಲ್ಲ ಕೋಪವನ್ನು ಬಿಡು ಶಾಂತಿ ಇರಲಿ ಎಂಬುದಾಗಿ ಇದು ಒಂದು ಕಟಕಿ ಮಾತನ್ನು ಬಹಳ ದೊಡ್ಡ ಎರಡು ಮೂರು ಅಧ್ಯಾಯಗಳನ್ನು ಸಂಕ್ಷೇಪವಾಗಿ ವಿವರಿಸಿದ್ದೇನೆ ಇದು ಹೇಗಿರಬೇಕು ನೋಡಿ ಧೃತರಾಷ್ಟ್ರನ ಕ್ರೂರ ಹೃದಯ ತನ್ನ ಮಕ್ಕಳನ್ನು ಬೈದಾಗಿರಬೇಕು ಪಾಂಡವರನ್ನು ಹೊಗಳದಾಗಿರಬೇಕು ಬೆದರಿಕೆಯೂ ಇರಬೇಕು ಭಿಕ್ಷೆ ಎತ್ತಿ ಎನ್ನುವುದು ಸಂದೇಶ ಇದನ್ನು ಧೃತರಾಷ್ಟ್ರ ಸಂಜಯನ ಕೈಲಿ ಹೇಳಿ ಕಳಿಸಿದ್ದಾನೆ ಆರಂಭದ ಭಗವದ್ಗೀತಾಧ್ಯಾಯದಲ್ಲಿ ಬರುವ ಅನೇಕ ಶ್ಲೋಕಗಳನ್ನು ನೀವು ಇಲ್ಲಿ ಕಾಣ್ತೀರಿ ಅದೇ ಅದೇ ಮಾತುಗಳನ್ನು ಕಾಣ್ತೀರಿ ಮಾತನ್ನು ಯಾತಕ್ಕೆ ಹೇಳ್ತೇವೆ ಅಂದರೆ ಅರ್ಜುನನಿಗೆ ಭೀಷ್ಮ ಪರ್ವದಲ್ಲಿ ಯುದ್ಧ ಮಾಡುವುದು ತಪ್ಪು ಅನ್ನುವ ಭಾವನೆ ದಿಢೀರಂತೆ ಎಲ್ಲಿಂದ ಬಂತು ಅಂತ ಕೇಳ್ತೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಬಂದವನು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವುದೇ ತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನೆ कैर्मया ಸಹ योद्धव्यम् अस्मिन् ಒಂದು ಸ್ವಲ್ಪ ಟೈಮ್ ತಗೊಳ್ತಾನೆ ಅರ್ಜುನ ಎರಡೂ ಸೈನ್ಯದ ಮಧ್ಯದಲ್ಲಿ ರಥ ನಿಲ್ಲಿಸು ಯಾರ ಜೊತೆ ಯುದ್ಧ ಮಾಡಬೇಕು ಕಣ್ಣು ಬಿಟ್ಟು ನೋಡ್ತೇನೆ ಎಂದ ಉದ್ದೇಶ ಅದಲ್ಲ ಇದು ಕೊನೆ ಯುದ್ಧ ಇಲ್ಲಿ ತನಕ ಮಾಡಿದ್ದೆಲ್ಲ ಹುಡುಗಾಟದ ಯುದ್ಧ ವಿರಾಟ್ ನಗರದಲ್ಲಾಗಿದ್ದು ಹುಡುಗಾಟದ ಯುದ್ಧ ಯಾರನ್ನೂ ಕೋಲಲಿಲ್ಲ ಅಲ್ಲಿ ಇದು ಕೊನೆಯದು ಆ ಮಾರ್ಟಲ್ ಯುದ್ಧ ಭೀಷ್ಮ ದ್ರೋಣರಾರು ಸಾಯಬೇಕು ಪಾಂಡವರಾರು ಸಾಯಬೇಕು ನಿಜವಾಗಿ ಪಾಂಡವರು ಯುದ್ಧ ಮಾಡಬೇಕೇ ಬೇಡವೇ ಎನ್ನುವ ನಿಶ್ಚಯ ಕೃಷ್ಣ ಮಾಡಿದ್ದಾಗಿದೆ ಅರ್ಜುನ ಮನಸ್ಸಲ್ಲಿ ಬಂದಿಲ್ಲ ಅಡ್ಡ ಕೂತಿರೋದು ಯಾವುದು ಸಂಜಯನ ಕೈಲಿ ಧೃತರಾಷ್ಟ್ರ ಹೇಳಿದ ಮಾತೆಲ್ಲ ಅಡ್ಡಲಾಗಿ ಕೂತಿತ್ತು ಆದ್ದರಿಂದ ಅರ್ಜುನನಿಗೆ ಮೋಹ ಎಲ್ಲಿಂದ ಬಂತು ಇಲ್ಲಿಂದ ಬಂತು ಇವನು ಹೇಳಿದ ಮಾತುಗಳಲ್ಲಿತ್ತು ಅದಾದ ಮೇಲೆ ಅಷ್ಟು ಕೇಳಿಕೊಂಡು ಪಾಪ ಶಾಂತವಾಗಿ ಧರ್ಮರಾಜ ಸರಿ ಜವಾಬ್ ಹೇಳ್ತೇವೆ ನಾನು ಊರು ಬಿಟ್ಟು ಕಾಡಿಗೆ ಬಂದಾಗ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ಕಟ್ಟಿಸಿಕೊಟ್ಟಿದ್ದೆ ಅವ್ರಿಗೆ ದೇವಸ್ಥಾನಗಳನ್ನು ಕಟ್ಟಿಸಿದ್ದೆ ಭೂಮಿ ದಾನ ಮಾಡಿದ್ದೆ ಹದಿಮೂರು ವರ್ಷ ನಾವು ಊರಲ್ಲಿಲ್ಲ ಅಂತ ಧರ್ಮರಾಜ ಎಲ್ಲೋ ಹೋಗಿಬಿಟ್ಟ ಅಂತ ತಿಳ್ಕೊಂಡು ದುರ್ಯೋಧನ ಅದನ್ನೆಲ್ಲ ವಾಪಸ್ ಕಸ್ಕೊಳ್ಳಿಲ್ಲ ತಾನೇ ಅಂತ ಕೇಳ್ತಾನೆ ಒಂದು ಮಾತು ಧರ್ಮ ಕಾರ್ಯಕ್ಕಾಗಿ ಬಿಟ್ಟಂತಹ ಜಮೀನಾಯಿತು ಧರ್ಮ ಕಾರ್ಯಕ್ಕಾಗಿ ಕಟ್ಟಿಸಿದ ಕಟ್ಟಡಗಳಾಯಿತು कच्चिद्दायान्मामकान्धार्तराष्ट्रो द्विजातीनां सञ्जयनोपहन्ती ಧೃತರಾಷ್ಟ್ರ धृतराष्ट्रसपुत्रः ಉಪೇಕ್ಷತೆ ಬ್ರಾಹ್ಮಣಾತಿಕ್ರಮಾನ್ವಯಿ ಧರ್ಮ ಚೆನ್ನಾಗಿ ನಿಲ್ಲಬೇಕಾದ್ರೆ ಅದಕ್ಕೊಂದು ಆಶ್ರಯ ಬೇಕು ದೇವಸ್ಥಾನಗಳು ಚೆನ್ನಾಗಿರಬೇಕಾದ್ರೆ ಹಳೆ ಮೈಸೂರು ಸರ್ಕಾರದಲ್ಲಿದ್ದ ಹಾಗೆ ಮಹಾರಾಜರು ದತ್ತಿಗಿತ್ತಿ ಕೊಡ್ತಾಯಿದ್ರು ಉತ್ಸವಗಳು ನಡೀತಾ ಇತ್ತು ಈಗ ಸಾಮೂಹಿಕವಾಗಿ ಜನಗಳದನ್ನು ಸೇರಿಕೊಂಡು ನಡೆಸಬೇಕು ಜನಗಳಿಗೆ ಧರ್ಮ ಬುದ್ಧಿ ಬರಬೇಕಾದ್ರೆ ಧರ್ಮ ಸಂಸ್ಥೆಗಳಿರಬೇಕು ಧರ್ಮ ಸಂಸ್ಥೆಗಳಿರಬೇಕಾದ್ರೆ ಜನರಲ್ಲಿ ಧರ್ಮ ಬುದ್ಧಿ ಇರಬೇಕು ಇದು ಅನ್ಯೋನ್ಯಾಶ್ರಯ ಯಾವ ದೇಶದಲ್ಲಿ ಇದೆಲ್ಲ ಎಲ್ಲರೂ ಹಣ ಹಣ ಹಣ ಅಪಾಪಿಗಾಗಿ ಸಾಯುವಂಥ ಸ್ಥಿತಿ ಬರ್ತದೆ ಅನ್ನೋದನ್ನು ಮಹಾಭಾರತ ಸೂಚನೆ ಮಾಡುತ್ತೆ ಅವನನ್ನು ಸಮಾಧಾನ ಮಾಡಿಬಿಟ್ರು ಪಾಂಡವರು ನಾಳೆ ನಾವು ಸಭೆ ಕೂಡಿಸ್ತೇವೆ ಆ ಸಭೆಯಲ್ಲಿ ಏನು ನಡೀತೋ ಬಂದು ಹೇಳು ಅಂತ ಹೇಳಲಾಗಿ ಅದೇ ಮಾತನ್ನು ಇನ್ನೊಂದು ಸಲ ಎದುರಿಗೆ ಹೇಳಿದ ಆ ಕೃಷ್ಣ ಇದನ್ನು ಕೇಳಿ ಸುಮ್ಮನೆ ನಗ್ತಾ ಇದ್ದಾನೆ ಧರ್ಮರಾಜಾದಿಗಳನ್ನು ಕೇಳಿದ ಸಂಜಯ ನಿನ್ನ ಅಭಿಪ್ರಾಯವೇನು ಯುಧಿಷ್ಠರ ಹೇಳಿದ ನೀವು ಮಾಡಿದ ತೊಂದರೆಗಳು ಕೀಟಲೆ ಕೋಟಲೆಗಳು ಎಲ್ಲವನ್ನು ಸಹಿಸಿಕೊಂಡಿದ್ದೇವೆ ದೊಡ್ಡಪ್ಪ ಧೃತರಾಷ್ಟ್ರ ನಮಗೆ ಕೊಡಬೇಕಾದನ್ನೇ ಕೊಟ್ಟರೆ ಸರಿ ಇಲ್ಲದಿದ್ರೆ ನಾವು ಕ್ಷತ್ರಿಯರಾಗಿಯೇ ಬಾಳ್ತೇವೆ ಹೊರತು ಭಿಕ್ಷೆಯನ್ನೆತ್ತುವುದಿಲ್ಲ ಯತ್ರ ಅಧರ್ಮೋ ಧರ್ಮರೂಪಾಣಿ ದತ್ತೆ ಧರ್ಮ ಕೃಷ್ಣೋ ದೃಶ್ಯತೆ ಅಧರ್ಮರೂಪ ಬಿಭ್ರದ್ಧರ್ಮೋ ಧರ್ಮರೂಪಂ ತಥಾ ಚ ವಿದ್ವಾಂಸ ತಂ ಸಂಪ್ರಪಶ್ಯತಿ ಬುದ್ಧ ಅಧರ್ಮವು ಧರ್ಮದಂತೆ ಕಾಣುತ್ತೆ ಕೆಲವು ಸಲ ಧರ್ಮವು ಅಧರ್ಮದಂತೆ ಕಾಣುತ್ತೆ ಕೆಲವು ಸಲ ವಿದ್ವಾಂಸ ತಮ್ಮ ಸಂಪ್ರಪಶ್ಯಂತೆ ಬುದ್ಧಿ ಆದರೆ ವಿದ್ವಾಂಸನಾದವನು ಧರ್ಮವನ್ನು ಅಧರ್ಮವನ್ನು ವಿವೇಚಿಸಬೇಕು ಅಂತ ಏನು ಈ ಮಾತಿನ ಅರ್ಥ ನಿನ್ನ ಮಕ್ಕಳು ಕೆಟ್ಟವರು ಅಂತ ಬೈದಾಗ ನಾಟಕ ಮಾಡಿದೆ ನಿನ್ನ ಹೃದಯದಲ್ಲಿ ಹಾಗಿಲ್ಲ ನಾವು ಭಿಕ್ಷೆ ತೂದು ವಾಸಿ ಅಂತ ಹೇಳ್ತೀಯ ಇದು ಅಧರ್ಮ ಅದೇ ಧರ್ಮ ಅಂಬುವಂತೆ ನಿನ್ನ ಮಕ್ಕಳನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ತೂದು ವಾಸಿ ಅಂತ ಹೇಳಿ ಕಳಿಸ್ತಾ ಇದ್ದೀಯೇ ನಿನಗೆ ಒಳಗಣ್ಣು ಇಲ್ಲ ನಿನಗೆ ಹೊರಗಣ್ಣು ಇಲ್ಲ ಆದ್ದರಿಂದ ಶಕುನೀಕರ್ಣರು ಒಡ್ಡಿದ ಸಂಕಟ ದುರ್ಯೋಧನ ಅದು ದೃಷ್ಟಿ ಇದೆಲ್ಲವನ್ನು ನೋಡಿಕೊಂಡು ದೊಡ್ಡಪ್ಪ ನೀ ಹೇಳಿದ ಮಾತು ಸರಿಯಲ್ಲ ಅನ್ನೋದನ್ನು ಪರೋಕ್ಷದಲ್ಲಿ ಹೇಳ್ತಾನೆ ಕೃಷ್ಣ ಮತವನ್ನು ಪ್ರಶಂಸೆ ಮಾಡ್ತಾನೆ ನಮ್ಮ ಪ್ರತಿಜ್ಞೆಗಳಿವೆ ಅವೆಲ್ಲ ಪೂರಿಸಬೇಕು ಅಂತ ಹೇಳ್ತಾನೆ ಅದನ್ನೇ ಭೀಮನು ಅರ್ಜುನನು ನಕುಲ ಸಹದೇವರು ಅದೇ ಮಾತನ್ನು ಹೇಳಿದರು ನಮ್ಮ ನಿಶ್ಚಯ ಇಷ್ಟೇ ರಾಜ ಕೊಟ್ಟರೆ ಸರಿ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಯುದ್ಧ ಮಾಡಿ ತಗೊಳ್ಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಅಂತ ದಿಟ್ಟತನದಿಂದ ಹೇಳಿಬಿಟ್ಟ ಮೇಲೆ ಸಂಜಯನಿಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ ಇನ್ನು ಒಂದು ದಿವಸ ಎರಡು ದಿವಸ ಅಲ್ಲೇ ಇದ್ದ ಊರಿಗೆ ಹೊರಡೋಕೆ ಮುಂಚೆ ಕೃಷ್ಣನನ್ನು ಒಂದು ಸಲ ಏಕಾಂತದಲ್ಲಿ ಭೇಟಿಯಾಗಿ ಅವನ ಅಭಿಪ್ರಾಯ ಏನು ಅಂತ ಕೇಳ್ತಾ ಯಾಕೆಂದರೆ ಕೃಷ್ಣ ಅಭಿಪ್ರಾಯದಲ್ಲಿಯೇ ಪಾಂಡವರ ಅಭಿಪ್ರಾಯ ಇದ್ದಿದ್ದು ಮೈನ್ ಸ್ವಿಚ್ ಇದ್ದ ಹಾಗೆ ಆ ಮೈನ್ ಸ್ವಿಚ್ ಆನ್ ಆಗಿದ್ದರೆ ಸಣ್ಣದಿಲ್ಲದೆ ಅದು ನಡೆಯುತ್ತೆ ಮೈನ್ ಆಫ್ ಆಗಿಬಿಟ್ರೆ ನಡೆಯೋದಿಲ್ಲ ಅಂತ ಹೇಳುವಂತೆ ನಿನ್ನ ಅಭಿಪ್ರಾಯವೇನು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಯಾರೂ ಸಾಯಬಾರದನ್ನುವುದು ಭಗವಂತನ ಇಷ್ಟ ಲೋಕದಲ್ಲಿ ದೇವರು ಮನುಷ್ಯರು ಸಾಯಿಲಿ ಅಂತ ಸೃಷ್ಟ ಮಾಡಿಲ್ಲ ಈಗ ಶಾಂತಿ ಆಗಬೇಕು ಆದರೆ ಆಗೋದಕ್ಕೆ ಅಡ್ಡಿಯಾಗಿರೋರು ನಿನ್ನ ಮಕ್ಕಳೇ ಹೊರತು ಧೃತರಾಷ್ಟ್ರ ಪಾಂಡವರಿಂದ ಏನೂ ತಪ್ಪಾಗಿಲ್ಲ ಮನುಷ್ಯ ಕರ್ಮದಿಂದ ಬದುಕಬೇಕು ಅನ್ನೋದು ದೇವರ ಸಂಕಲ್ಪ ರೈತ ಹೊಲವನ್ನು ಉಳಿತಾನೆ ವ್ಯಾಪಾರಿ ಎಲ್ಲೆಲ್ಲಿಂದಲೂ ಬೆಳೆದಿದ್ದ ಪದಾರ್ಥಗಳನ್ನು ತಂದು ಇಲಿ ಬೆಕ್ಕುಗಳ ಕಾಟದಿಂದ ಕಾಪಾಡಿಕೊಂಡು ರಕ್ಷಿಸಿ ಅದನ್ನು ಜನರಿಗೆ ಹಂಚಿಕೊಡ್ತಾನೆ ಪರಿವರ್ತನೆ ಮಾಡ್ತಾನೆ ಅದಕ್ಕೆ ವರ್ತಕ ಎಂಬುದಾಗಿ ಹೆಸರು ದುಡಿಯದೆ ಯಾರೂ ಬದುಕೋದಿಲ್ಲ ಸೂರ್ಯನು ಕರ್ಮಯೋಗ ಮಾಡ್ತಾನೆ ಚಂದ್ರ ಕರ್ಮಯೋಗ ಮಾಡ್ತಾನೆ ಕಾಡಲ್ಲಿದ್ದರೂ ಗಿಡ ಮರಗಳು ಹೂವು ಹಣ್ಣುಗಳನ್ನು ಕೊಡ್ತವೆ ಕರ್ಮಣಾಮಿ ಭಾಂತಿ ದೇವ ಪರತ್ರ ಇವೇ ಹಪ್ಲವತೆ ಮಾತರಿಶ್ವ ಗಾಳಿ ಬೀಸುವುದು ಕರ್ಮಯೋಗ ಅಹೋ ರಾತ್ರಿ ಕರ್ಮಣ ಇವ ಅತಂದ್ರಿತೋ ನಿತ್ಯಮುದೇಜ ಸೂರ್ಯ ಸೂರ್ಯನು ಸೋಮಾರಿತನ ಇಲ್ಲದೆ ಕರ್ಮಯೋಗವನ್ನು ಅನುಷ್ಠಾನ ಮಾಡ್ತಾನೆ ಆ ಕ್ರಮದಲ್ಲಿ ನೋಡ್ತಾ ಬಂದರೆ ಈಗ ಪಾಂಡವರು ಸೋಮಾರಿಗಳಾಗಿ ದುಡಿಯದೆ ಭಿಕ್ಷೆ ಏನು ಮಾತಾಡ್ತೀಯೋ ಧೃತರಾಷ್ಟ್ರ ನೀನು ಈ ಮಾಡಿದ ತಪ್ಪು ಈ ಯುದ್ಧ ಹೇಗೆ ಹುಟ್ಟಿತು ಕಥೆ ಹೇಳಲಿ ಯಥಾಗೃಧ್ರೇತ್ ಪರಭೂತೌ ನೃಶಂಸೋ ವಿಧಿ ಪ್ರಕೋಪಾತ್ ಬಲಮಾತದಾನ ತಥೋ ರಾಜ್ಞಾಮಭವದ್ಯುದ್ಧಮೇತತಿ ತತ್ರ ಜಾತಂ ವರ್ಮಶಸ್ತ್ರಂ ಧನುಶ್ಚ ಇಂದ್ರೇಣೈತತೆ ದಸ್ಯುವಧಾಯ ಕರ್ಮ ಉತ್ಪಾದಿತಂ ವರ್ಮಶಸ್ತ್ರಂ ಧನುಶ್ಚ ಯುದ್ಧ ಹೇಗೆ ಹುಟ್ಟಿತು ಪರಭೂತವು ಇನ್ನೊಬ್ಬನ ಅಭಿವೃದ್ಧಿಯಲ್ಲಿ ಏಳಿಗೆಯಲ್ಲಿ ಇನ್ನೊಬ್ಬನ ಐಶ್ವರ್ಯದಲ್ಲಿ ನೃಶಂಸಹ ಅಸಹನೆ ಇರುವವನು ಯದಾಗೃದ್ಯೇತಿ ತಾನು ದುಡಿಯದೇ ಇದ್ದದ್ದು ಇನ್ನೊಬ್ಬರ ಆಸ್ತಿ ತನಗೆ ಬೇಕು ಅಂತ ಎತ್ತಿ ಹಾಕೊಳ್ಳುವ ಕಳ್ಳನ ಪ್ರಯತ್ನವನ್ನು ಎಲ್ಲಿ ಮಾಡ್ತಾನೆಯೋ ವಿಧಿ ಪ್ರಕೋಪಾತಿ ವಿಧಿ ಅನ್ನೋದು ಪ್ರಕೋಪಗೊಳ್ಳುವುದು ಯಾವಾಗ ಮನುಷ್ಯ ವಿಧಿಯನ್ನು ನಿಯಮವನ್ನು ಮೀರಿದಾಗ ಬಲಮಾದತಾನ ಬಲದ ಕಾರಜಿ ಕಿತ್ತುಕೊಂಡ್ರೆ ತಥೋ ರಾಜ್ಞಾಮಭವತ್ ಯುದ್ಧಮೇತತಿ ತತ್ರ ಜಾತಂ ವರ್ಮ ಶಸ್ತ್ರ ಧನುಶ್ಚ ಕ್ಷತ್ರಿಯನ ಎದೆಯಲ್ಲಿ ಕವಚವು ಕೈಯಲ್ಲಿ ಬಿಲ್ಲು ಬಾಣಗಳು ಆಗದೋರಿಕೊಂಡವು ರಕ್ಷಣೆಗೋಸ್ಕರವಾಗಿ ಶಸ್ತ್ರಗಳಿರುವುದು ವಿನಾಕಾರಣ ಯಾರನ್ನು ಕೊಲ್ಲುವುದಕ್ಕಲ್ಲ ಲಾಂಡ್ ಆರ್ಡರ್ ಲೋಕದಲ್ಲಿ ನೀತಿ ನಿಯಮಗಳನ್ನು ನ್ಯಾಯವನ್ನು ಸಾಮಾನ್ಯ ಜನರು ಒಬ್ಬರನ್ನೊಬ್ಬರು ತಿಂದು ಹಾಕದೇ ಇರುವಂತೆ ನ್ಯಾಯದಂತೆ ಹಾಳಾಗದೇ ಇರುವಂತೆ ಕಾಪಾಡುವುದಕ್ಕಾಗಿ ಇದು ಶಸ್ತ್ರಗಳೆಲ್ಲ ಹುಟ್ಟಿದವು ಧರ್ಮತ್ರಾಣಂ ಪುಣ್ಯಮೇಷಾಂ ಕೃತಂ ಸ್ಯಾತ್ ಆರ್ಯ ವೃತ್ತೇ ನಮ್ಮ ನಿಗೃಹ್ಯ ನೂರು ನಿನ್ನ ಮಕ್ಕಳನ್ನು ಕೊಲ್ತೇನೆ ಅಂತ ಭೀಮ ಪ್ರತಿಜ್ಞೆ ಮಾಡಿದ್ದಾನೆ ನಿನ್ನ ಮಕ್ಕಳು ಉಳಿಬೇಕಾದ್ರೆ ನೀನು ಅವರಿಗೆ ಕೊಡಬೇಕಾದ್ದನ್ನು ನ್ಯಾಯದಿಂದ ಕೊಟ್ಟು ಬಿಡು ಕಳ್ಳತನದಿಂದ ನೀನು ಕದಿಯಬಾರದು ಧೃತರಾಷ್ಟ್ರ ಮಹಾರಾಜ ಲೋಕದಲ್ಲಿ ಎರಡು ಥರ ಕಳ್ಳರು ಉಂಟು ಯಾವ ಥರ ಸ್ಟೇನೋ ಹರೇತ ಯತ್ರ ಧನಂ ಅದೃಷ್ಟ ಪ್ರಸಹ್ಯವ ಯತ್ರ ಹರೇತ ದೃಷ್ಟ ಪ್ರತ್ಯಕ್ಷಹರ ಪರೋಕ್ಷಹರ ಅಂತ ಎರಡು ರೀತಿ ರಾತ್ರಿ ಕಳ್ಳ ಮನೆಗೆ ಕನ್ನ ಹಾಕಿ ಬಾಗಿಲು ಒಡೆದು ಹೆಂಚಿನಿಂದ ಎಳೆದು ಬಂದು ನಿಮಗೆ ಗೊತ್ತಿಲ್ಲದ ಪದಾರ್ಥ ತಗೊಂಡು ಹೋಗ್ತಾನೆ ಅವನು ಪರೋಕ್ಷಹರ ಆದ್ರೆ ನೀವೇನು ಮಾಡಿದಿರಿ ಧರ್ಮರಾಜ ನೋಡಿ ನೋಡ್ತಾರೆ ಅವನ ಕಣ್ಣೆದುರಿಗೆ ಅವನ ಸಮಸ್ತವನ್ನು ಕಸಿದ್ರಲ್ಲ ಇದು ಪ್ರತ್ಯಕ್ಷಹಾರ ಕಣ್ಣಿದ್ದೇ ಕದಿಯುವುದು ಅದೇ ಅಧರ್ಮ ನಾವು ಧರ್ಮದಿಂದ ಗೆದ್ದಿದ್ದೇವೆ ಜೂಜ್ ಅನ್ನುವುದು ಅಧರ್ಮ ಆದ್ದರಿಂದ ಇದೆಲ್ಲ ಪೂರ್ವೋದ್ದೇಶ ಮಾಡಿ ಮಾಡಿದ್ದೀರಿ ಜೂಜಾಟ ಅನ್ನೋದು ಬರೀ ನೆಪ ಮಹಾರಾಯರೇ ದ್ರೌಪದಿ ರಾಣಿಯಾದದ್ದು ನಿಮಗೆ ಸಹನೆ ಇಲ್ಲ ಅವರು ಪಾಂಡವರನ್ನು ಭರಿಸಿದ್ದು ನಿಮಗೆ ಇಷ್ಟವಿಲ್ಲ ನಿನ್ನ ಸೊಸೆ ಆಗಲಿಲ್ಲ ದುರ್ಯೋಧನ ಹೆಂಡತಿ ಆಗಲಿಲ್ಲ ಅಂತ ನಿಮಗೆ ಅವಳ ಮೇಲೆ ಕೋಪ ಇತ್ತು ಅಪಮಾನ ಮಾಡಿದ್ರಲ್ಲ ಇದು ಕಳ್ಳತನದಲ್ಲಿ ಬರ್ತದೆಯೇ ಇದು ಸೂಳುಗಾರಿಕೆಯಲ್ಲಿ ಬರ್ತದೆಯೇ ಇದು ಯಾವುದರಲ್ಲೂ ಸೇರುತ್ತೆ ಇದನ್ನು ಲೋಕ ಎಲ್ಲರೂ ಮರೆಯೋದು ಉಂಟೆ ದ್ರೌಪದಿಗೆ ಅಪಮಾನವಾಗಿದ್ದು ಲೋಕಕ್ಕೆ ಪ್ರಸಿದ್ಧವಾಗಿರುವಾಗ ಪಾಂಡವರು ಅದನ್ನು ಸಹಿಸಿಕೊಂಡು ಈಗ ಎಲ್ಲೋ ಭಿಕ್ಷೆ ಬೆಳಬೇಕು ಅಂತ ಹೇಳ್ತೀರಲ್ಲ ಆಗ ನೀವು ಯಾತಕ್ಕೆ ತಡೀಲಿಲ್ಲ ಇವತ್ತು ಯುದ್ಧ ಬೇಡ ಅಂತ ಹೇಳೋರು ದ್ರೌಪದಿ ಮಾನ ಪ್ರಸಂಗದಲ್ಲಿ ಯಾತಕ್ಕೆ ನೀವು ತಡೆಯಲಿಲ್ಲ ವಿದರ ಒಬ್ಬನೇ ಆ ಸಭೆಯಲ್ಲಿ ಬುದ್ಧಿವಂತನಾದವನು ಎಷ್ಟೊಂದು ಬುದ್ಧಿ ಹೇಳಿದ ಈ ಕರ್ಣನ ಮಾತ್ರ ನಂಬಿಕೊಂಡು ನೀವಿಷ್ಟೆಲ್ಲ ಅನ್ಯಾಯ ಮಾಡಿದ್ದೀರಿ ಇನ್ನು ಇದನ್ನು ನಾವು ತಡೆಯುವುದಕ್ಕೆ ಅವಕಾಶವಿಲ್ಲ ಕೃತಂ ಅಗ್ರಸ್ಥಂ ಕೃಷ್ಣ ಹೇಳಿದ ಮಾತು ಆಗಿತ್ತು ತುಂಬ ಲಘುವಾಗಿಯೂ ಹೇಳಿದೆ ಅಗ್ರಸ್ಥಂ ಹೇಳಿದ ಮಾತು ಅರ್ಥ ಆಗಲಿಲ್ಲ ಅಂತ ದ್ವಂದ್ವಾರ್ಥವಿಲ್ಲದೆ ಅನಿರಸ್ತಂ ಅಸಂಕುಲಂ ತಿರಸ್ಕಾರ ಮಾಡುವುದಕ್ಕಾಗದೇ ಇರುವಂತೆ ಅವಕಾಶವಿಲ್ಲದಂತೆ ತ್ರಾಸಿನೀಂ ಧಾರ್ತರಾಷ್ಟ್ರಾಣ ಮೃದುಪೂರ್ವಂ ಸುಧಾರುಣ ಕೇಳೋದಕ್ಕೆ ಮೃದುವಾಗಿರಬೇಕು ಬಾಣ ನೆಟ್ಟಂತಿರಬೇಕು ಶಿಕ್ಷಾಕ್ಷರ ಸಮನ್ವಿತ ವಾಕ್ಯೋಚ್ಚಾರಣೆಯಲ್ಲಿ ಏನು ವ್ಯತ್ಯಾಸವಿಲ್ಲ ಇಷ್ಟಾರ್ಥ ಪಶ್ಚಾತ್ ಹೃದಯ ಹಾರಿಣಿ ನ್ಯಾಯವಾದವನು ಯಾರು ಕೇಳಿದ್ರು ಅವನ ಮನಸ್ಸನ್ನು ಅಪಹಾರ ಮಾಡುವಂತೆ ಇಷ್ಟು ಶ್ರೇಷ್ಠವಾದ ರೀತಿಯಲ್ಲಿ ಕೃಷ್ಣ ಸಂದೇಶವನ್ನು ಕೊಟ್ಟ ಅವತ್ತು ಅಲ್ಲೇ ನಿಂತ್ಕೊಂಡ ಸಂಜಯ ಮತ್ತೆ ಕೇಳಿದ ಏನಯ್ಯ ಕೃಷ್ಣ ಹಾಗೆ ಹೇಳಿಬಿಟ್ಟ ನೀನೇನು ಹೇಳ್ತೀಯ ಎಷ್ಟು ಸಲ ಹೇಳೋದಯ್ಯ ಸಂಜಯ ಕೃಷ್ಣ ಹೇಳಿದ್ರು ಅಷ್ಟೇ ನಾನು ಹೇಳಿದ್ರು ಅಷ್ಟೇ ಭೀಮ ಹೇಳಿದ್ರು ಅಷ್ಟೇ ಎಲ್ಲರೂ ಅದೇ ಅದೇ ಮಾತನ್ನು ಹೇಳಿದರು ನೋಡ್ದ ಸಂಜಯ ರಾಯಭಾರಿ ಕೆಲಸ ಕೆಟ್ಟ ಹೋಯ್ತಲ್ಲ ಬರೀ ಕೈಲಿ ಹೋಗಬೇಕಲ್ಲ ಏನಾರೊಂದು ಮಾತನ್ನು ಹೇಳಬೇಕಲ್ಲ ಅದಕ್ಕೋಸ್ಕರವಾಗಿ ಇನ್ನೊಂದು ಸಲ ಕೇಳಿಬಿಡೋಣ ಅಂತ ಏಕಾಂತದಲ್ಲಿ ಶ್ರೀಕೃಷ್ಣನು ದ್ರೌಪದಿಯು ಸತ್ಯಭಾಮಾದೇವಿಯು ಅರ್ಜುನನು ಇವರು ನಾಲ್ಕೇ ಜನ ಸ್ಟ್ರಾಟಜಿ ಯುದ್ಧದ ತಂತ್ರವನ್ನು ಚರ್ಚೆ ಮಾಡ್ತಿದ್ದ ಒಂದು ಕಾಲ ಶ್ರೀಕೃಷ್ಣ ಅರ್ಜುನ ದ್ರೌಪದಿ ಸತ್ಯಭಾಮೆ ಅದರಲ್ಲಿ ಧರ್ಮರಾಜನೂ ಇರಲಿಲ್ಲ ಭೀಮನೂ ಇರಲಿಲ್ಲ ಇವರೆಲ್ಲರೂ ಹೊರಟು ಮಾತಾಡ್ಬಿಡ್ತಾರೆ ಅಂತ ಕೃಷ್ಣನಿಗೆ ಪ್ರಿಯವಾದ ಮಗು ಅಭಿಮನ್ಯು ಕೂಡ ಇರಲಿಲ್ಲ ಇವರು ನಾಲ್ಕು ಜನ ಯುದ್ಧ ತಂತ್ರ ನಿರೂಪಣೆ ಮಾಡುತ್ತಿದ್ದಾರೆ ಸತ್ಯಭಾಮಾದೇವಿ ಒಳ್ಳೆ ರಾಜಕಾರಣಿಯಾಗಿದ್ದಳು ದ್ರೌಪದಿ ರಾಜಕಾರಣಿಯಾಗಿದ್ದಳು ಅಂತಹ ಸಭೆಯಲ್ಲಿ ಪ್ರವೇಶ ಮಾಡಿ ಸಂಜಯ ನಾವು ಊರಿಗೆ ಹೋಗಿ ಬರ್ತೇನೆ ಕೊನೆ ನಿರ್ಣಯವೇನು ಎಂಬುದಾಗಿ ಕೇಳ್ತಾನೆ